ಶ್ರೀಗುರುಭ್ಯೋ ನಮಃ ಹರಿ ಓಂ ಗಣೇಶಾಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಬೆ ಪುಣಚ ಅಥ ಸಾಮವೇದೀಯ ಕೇನೋಪನಿಷತ್ ॐ आप्यायन्तु ममाङ्गानि वाक्प्राणश्चक्षुश्रोत्रमथो बलमिन्द्रियाणि च सर्वाणि सर्वं ब्रह्मोपनिषदं माहं ब्रह्म निराकुर्यां मा अनिराकरणमस्तु अनिराकरणं मे अस्तु तदात्मनि निरतेज उपनिषत्सु धर्माः ते मयि सन्तु ते मयि सन्तु ॐ शान्तिश्शान्तिश्शान्तिः अथ प्रथमः खण्डः ॐ केनेषितं पतति प्रेषितं मनः केन प्राणः प्रथमः प्रैतियुक्तः केनेषितां वाचमिमां वदन्ति चक्षुः श्रोत्रं क उ देवो युनक्ति श्रोत्रस्य श्रोत्रं मनसो मनो यद् वाचोह वाचं स उ प्राणस्य प्राणः चक्षुषश्चक्षुरतिमुच्यधीराः प्रेत्यास्माल्लोकादमृता भवन्ति ನ ತತ್ರ ಚಕ್ಷುರ್ಗಚ್ಚತಿ ನ ವಾಗ್ಗಚ್ಚತಿ ನೋ ಮನಃ ನ ವಿದ್ಮೋ ನ ವಿಜಾನೀಮೋ ಯಥೈದನುಶಿಷ್ಯಾತ್ ಅನ್ಯದೇವ ತದ್ವಿದಿತಾದಥೋ ಅವಿದಿತಾದಧೀ ಇತಿ ಶುಶ್ರುಮಪೂರ್ವೇಷಾಂ ಏನಸ್ತದ್ವ್ಯಾಚಚಕ್ಷಿರೇ ಯದ್ವಾಚಾನು ಯದ್ವಾಚಾನಭ್ಯುದಿತಂ ಯೇನ ವಾಗಭ್ಯುದ್ಯತೆ तदेव ब्रह्मत्वं विद्धि नेदं यदिदमुपासते यन्मनसा न मनुते येनाहुर्मनोमतं तदेव ब्रह्मत्वं विद्धि नेदं यदिदमुपासते यच्चक्षुषा न पश्यति येन चक्षुगुंषि पश्यति तदेव ब्रह्मत्वं विद्धि नेदं यदिदमुपासते यच्छ्रोत्रेण न शृणोति येन श्रुतम् ಶ್ರುತಂ ತದೇವ ಬ್ರಹ್ಮತ್ವಂ ವಿದ್ಧಿ ನೇದಂ ಯದಿದಮುಪಾಸತೆ ಯತ್ ಪ್ರಾಣೇನ ನ ಪ್ರಾಣಿತಿ ಯೇನ ಪ್ರಾಣಃ ಪ್ರಣೀಯತೆ ತದೇವ ಬ್ರಹ್ಮತ್ವಂ ವಿದ್ಧಿ ನೇದಂ ಯದಿದಮುಪಾಸತೆ ಇತಿ ಸಾಮವೇದೀಯಕೇನೋಪನಿಷದಿ ಪ್ರಥಮः ಖಂಡಃ ಸಮಾಪ್ತಃ ಅಥ ದ್ವಿತೀಯಃ ಖಂಡಃ ಓಂ ಯದಿ ಸುವೇದೇದಿ ದಭ್ರಮೇವಾಪಿ ನೂನಂ ತ್ವಂ ವೇತ್ಥ ಬ್ರಹ್ಮಣೋ ರೂಪಂ ಯದಸ್ಯ ತ್ವಂ ಯದಸ್ಯ ದೇವೇಶ್ವಥನು ಮೀಮಾಂಸ್ಯಮೀವ ತೇ ಮನ್ಯೇ ವಿದಿತಂ ನಾಹಂ ಮನ್ಯೇ ಸುವೇದೇತಿ ನೋ ನ ವೇದೇತಿ ವೇದ ಚ ಯೋ ನಸ್ತದ್ವೇದ ತದ್ವೇದ ನೋ ನ ವೇದೇತಿ ವೇದ ಚ ಯಸ್ಯಾಮತಂ ತಸ್ಯ ಮತಂ ಮತಂ ಯಸ್ಯ ನ ವೇದಸಃ ಅವಿಜ್ಞಾತಂ ವಿಜಾನತಾಂ ವಿಜ್ಞಾತಮವಿಜಾನತಾಂ ಪ್ರತಿಬೋಧವಿದಿತಂ ಮತಂ ಅಮೃತತ್ವಂ ಹಿ ವಿಂದತೆ ಆತ್ಮನಾ विन्दते वीर्यं विद्यया विन्दते अमृतम् इह चेदवेदीदथ सत्यमस्ति न चेदिहा विनष्टिः भूतेषु भूतेषु विचित्यधीराः प्रेत्यास्माल्लोकादमृता भवन्ति इति केनोपनिषदि द्वितीयः खण्डः समाप्तः अथ तृतीय खंड ओं ब्रह्म देवेभ्यो विजिज्ञे तस् ब्रह्मणो विजये देवा अमहीयंत त ऐक्षन्तास्माकमेवायं विजयो अस्माकमेवायं महिमेति तद्धैषां विजज्ञौ तेभ्यो प्रादुर्बभूव तन्न व्यजानत किमिदं यक्षमिति ते अग्निमब्रुवन् जातवेद एतद्विजानीहि किमेतद्यक्षमिति तथेति तदभ्यद्रवत् तमभ्यवदत् कोऽसीति अग्निर्वा अहमस्मीत्यब्रवीज्जातवेदा वा अहमस्मीति तस्मिंस्त्वयि किं वीर्यमिति अपीदगं सर्वं दहेयं यदिदं पृथिव्यामिति तस्मै तृणं निदधावेतद्दहेति तदुपप्रमेयाय सर्वजवेन ತತ್ ನ ಶಶಾಕದಗ್ಧುಂ ಸ ತತ ಏವ ನಿವವೃತೆ ನೈತದಶಕಂ ವಿಜ್ಞಾತುಂ ಯದೇತದ್ಯಕ್ಷಮಿತಿ ಅಥ ವಾಯುಮಬ್ರುವನ್ ವಾಯವೆ ತದ್ವಿಜಾನೀಹಿ ಕಿಮೇತದ್ಯಕ್ಷಮಿತಿ ತಥೇತಿ ತದಭ್ಯದ್ರವತ್ ತಮಭ್ಯವದತ್ ಕೋಸೀತಿ ವಾಯುರ್ವಾ ಅಹಮಿತ್ಯಸ್ ಅಹಮಸ್ಮೀತ್ಯಬ್ರವೀನ್ ಮಾತರಿಶ್ವಾ ವಾ ಅಹಮಸ್ಮೀತಿ ತಸ್ಮಿಸ್ತ್ವಯಿ ಕಿಂ ವೀರ್ಯಮಿತಿ ಅಪೀತಕಂ ಸರ್ವಮಾದದೀಯ ಯದಿದಂ ಪೃಥಿವ್ಯಾಮಿತಿ ತಸ್ಮೈ ತೃಣಂ ನಿದಧಾವೇತದಾದಸ್ ಏತದಾದತ್ಸ್ವೇತಿ ತದುಪಪ್ರ ತದುಪಪ್ರೇಜಾಯ ಸರ್ವಜವೇನ ತತ್ ನ ಶಶಾಕ ಆದಾತು ಸತತ ಏವ ನಿವೃತೆ ನೈತದಶಕಂ ವಿಜ್ಞಾತು ಯದೇತದ್ಯಕ್ಷಮಿತಿ ಅಥೇಂದ್ರಮಬ್ರುವನ್ ಮಘವನ್ ಏತದ್ವಿಜಾನೀಹಿ ಕಿಮೇತದ್ಯಕ್ಷಮಿತಿ ತಥೇತಿ ತದಭ್ಯದ್ರವತ್ ತಸ್ಮಾತ್ ತಿರೋದಧೇ ಸ तस्मिन्नेवाकाशे ಸ್ತ್ರೀಯ स्त्रियमजगाम बहुशोभमानाम् उमागुं हैवमतीं किमेतद्यक्षमिति इति केनोपनिषदि तृतीयः खण्डः समाप्तः अथ चतुर्थः खण्डः ಓಂ ಸಾ ಬ್ರಹ್ಮೇತಿ ಹೋವಾಚ ಬ್ರಹ್ಮಣೋ ವಾ ಏತದ್ವಿಜಯೇ ಮಹೀಯಧ್ವಮಿತಿ ತಥೋ ಹೈವ ವಿದಾಂಚಕಾರ ಬ್ರಹ್ಮೇತಿ ತಸ್ಮಾದ್ವಾ ಏತೆ ದೇವಾ ಅತಿತರಾಮಿವಾನ್ಯಾನ್ ದೇವಾನ್ ಯಜಗ್ನಿರ್ವಾಯುರಿಂದ್ರಸ್ತೆ ಹ್ಯೇನನ್ನೇದಿಷ್ಟಂ ಪಸ್ಪೃಶುಸ್ತೆ ಹ್ಯೇನ ತು ಪ್ರಥಮೋ ವಿದಾಂಚಕಾರ ಬ್ರಹ್ಮೇತಿ ತಸ್ಮಾದ್ವಾ ಇಂದ್ರೋತಿತರಾಮಿವಾನ್ಯಾನ್ ದೇವಾನ್ ಸ ಹ್ಯೇನಾನ್ನೇ ಸಹ್ಯೇನನ್ನೇದಿಷ್ಠಂ ಪಸ್ಪರ್ಶ ಸಹ್ಯೇನತ್ ಪ್ರಥಮೋ ವಿದಾಂಚಕಾರ ಬ್ರಹ್ಮೇತಿ ತಸ್ಯೈಷ ಆದೇಶೋ ಯದೇತದ್ವಿದ್ಯುತೋ व्यद्युता व्यद्युददा इति मीमिष्यदा इत्यधिदैवतम् अथाध्यात्मं यदेतद्गच्छतीव च मनोनेन चैतदुपस्मरत्यभीक्ष्णं सङ्कल्पः तद्ध तद्वनं नाम तद्वनमित्युपासितव्यं स य एतदेवं वेद ಅಭಿಹೈನಂ ಸರ್ವಾಣಿ ಭೂತಾನಿ ಸಂವಾಂಛಂತಿ ಉಪನಿಷದಂ ಬ್ರೂಹೀತಿ ಉಕ್ತಾ ತೇ ಉಪನಿಷತ್ ಬ್ರಾಹ್ಮೀಂ ವಾವತೆ ಉಪನಿಷದಮಬ್ರೂಮೀತಿ తస్యైతపోదమః కర్మేతి ప్రతిష్టా వేదా సర్వాంగాని సత్యమాయతనం యో వాయేతామేవం వేద అపహత్య పాప్మానమనంతే స్వర్గే లోకే జ్యేయే ప్రతిష్టతి ప్రతిష్టతి ఇది చతుర్థ ఖండ ఇది సామవేదీయాఖేనోపనిషత్ సమాప్త ఓం శాంతిశ్శాంతిశ్శాంతి ఓం ಆಪ್ಯಾಯಂತ ಮಮಾಂಗಾನಿ ವಾಕ್ಪ್ರಾಣಶ್ಚಕ್ಷುಶ್ರೋತ್ರಮಥೋ ಬಲಮಿಂದ್ರಿಯಾಣಿ ಚ ಸರ್ವಾಣಿ ಸರ್ವಂ ಬ್ರಹ್ಮೌಪನಿಷದಂ ಮಾಹಂ ಬ್ರಹ್ಮ ನಿರಾಕುರ್ಯಾಂ ಮಾಮಾ ಬ್ರಹ್ಮ ನಿರಾಕರೋತ್ ಅನಿರಾಕರಣಮಸ್ತು ಅನಿರಾಕರಣಂ ಮೇ ಅಸ್ತು ತದಾತ್ಮನಿ ನಿರತೇಯ ಉಪನಿಷತ್ಸು ಧರ್ಮಾ ತೇ ಮಯಿ ಸಂತು ತೇ ಮಯಿ ಸಂತು ಓಂ ಶಾಂತಿ ಶಾಂತಿ ಶಾಂತಿ ಹರಿ ಓಂ